Woo! <laughs> ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಈಗ ವಿರಾಟ ಪರ್ವಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ವಿರಾಟ ಪರ್ವದಲ್ಲಿ ಪಾಂಡವರ ವನವಾಸದ ಮುಗಿದ ನಂತರದ ಒಂದು ವರ್ಷದ ಅಜ್ಞಾತವಾಸ ಅವಧಿಯ ಕಾಲದ ಅತ್ಯಂತ ರೋಚಕವಾದ ಭಾಗ ರೋಚಕ ಅಂದರೆ ಎರಡು ಅರ್ಥದಲ್ಲಿ ಋಷಿ ಬರುವುದು ಅಂತ ಒಂದರ್ಥ ರುಚಿ ಬರುವುದಕ್ಕೆ ಕಾರಣ ಇಲ್ಲಿ ಎರಡು ಭಿನ್ನ ರಸಗಳು ಒಂದು ಕೀಚಕನಿಂದ ದ್ರೌಪದಿಗೆ ಆಗತಕ್ಕ ತೊಂದರೆ ಅದರಲ್ಲಿ ಸಾರ್ವಕಾಲಿಕ ಸಂದೇಶ ದುಷ್ಟರು ಅರಮನೆಗಳಲ್ಲಿ ರಾಜರ ನೆಲೆಗಳಲ್ಲಿ ರಾಜಕಾರಣ ಕ್ಷೇತ್ರಗಳಲ್ಲಿ ಹೋಗ್ತಾರೆ ಸ್ತ್ರೀಯರಿಗೆ ಎಂತೆಂಥ ತೊಂದರೆ ಉಂಟಾಗ್ತದೆ ಸ್ತ್ರೀಯರು ರಾಜಕಾರಣದಲ್ಲಿ ಇದ್ದ ಕಾಲವಲ್ಲ ದ್ರೌಪದಿ ರಾಜಕಾರಣದಲ್ಲಿ ಇರಲಿಲ್ಲ ಅವತ್ತು ರಾಜಕಾರಣದಲ್ಲಿಯೇ ಇದ್ದವರಿಗೆ ಏನು ತೊಂದರೆ ಬರ್ತದೆ ಅವರು ಎಷ್ಟು ಸಾತ್ವಿಕರಾಗಿದ್ದರು ರಾಜಬಲವೆಂಬುದು ಮನುಷ್ಯನನ್ನು ಬಗ್ಗಿಸ್ತದೆ ದುರುಪಯೋಗ ಮಾಡಿಕೊಳ್ತಾರೆ ಅಧಿಕಾರವನ್ನು ಅಂತ ಒಂದು ಇನ್ನೊಂದು ಅರ್ಥದಲ್ಲಿ ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಉತ್ತರ ಕುಮಾರ ಯಾವತ್ತೂ ಸೈನ್ಯವನ್ನೇ ಪ್ರತ್ಯಕ್ಷ ಕಾಣದೇ ಇದ್ದವನು ಬೇಕಾದಷ್ಟು ತಯಾರಿಯನ್ನು ಪಡೆದಿದ್ದರೂ ಮತ್ತ ಮೊದಲು ಮಾತಾಡುವವನಿಗೆ ಕಂಪ ಉಂಟಾಗುವಂತೆ ಕೌರವ ಸೈನ್ಯವನ್ನೆಲ್ಲ ನೋಡಿ ಹೆದರುವ ಪ್ರಸಂಗ ಅರ್ಜುನ ಅವನನ್ನು ಉತ್ತೇಜನ ಕೊಟ್ಟು ವೀರ್ನನ್ನಾಗಿ ಮಾಡುವ ಪ್ರಸಂಗ ಈ ಎರಡೇ ವಿರಾಟ ಪರ್ವದಲ್ಲಿ ತುಂಬ ರೋಚಕವಾದ ಭಾಗಗಳು ಉಳಿದದ್ದೆಲ್ಲ ನಿಮಗೆ ಸುಮಾರಾಗಿ ಪತ್ತೇದಾರಿ ಕಾದಂಬರಿ ಓದಿಕೊಂಡು ಹೋದ ಹಾಗೆ ಕಾಣಿಸ್ತದೆ ಮತ್ತೊಂದು ಸಲ ವನಪರ್ವದಲ್ಲಿ ಏನೇನು ನೋಡಿದವು ಅನ್ನೋದನ್ನು ಒಂದು ಹದಿಮೂರು ಅಂಶಗಳಲ್ಲಿ ಸಾರಾಂಶವನ್ನು ಹೇಳಬಹುದು ಪಾಂಡವರು ಹನ್ನೆರಡು ವರ್ಷದ ವನವಾಸ ಕಾಲದಲ್ಲಿ ನಾನಾ ಪರೀಕ್ಷೆಗಳಿಗೆ ಒಳಗಾದರು ಸೂರ್ಯನನ್ನು ಧ್ಯಾನ ಮಾಡಿ ಅನ್ನ ಸಮೃದ್ಧಿಗೋಸ್ಕರವಾಗಿ ತಾಮ್ರಪೀಠರ ಅಕ್ಷಯ ಪಾತ್ರೆಯನ್ನು ಪಡೆದರು ಮೊದಲನೇ ಜಯ ಅನ್ನ ಜಯ ಅನ್ನ ಸಮೃದ್ಧಿ ಎರಡನೇದು ಶಿವನನ್ನು ಒಲಿಸಿ ಕಿರಾತ ವೇಷದಲ್ಲಿದ್ದ ಪರಮಶಿವನ ಜೊತೆಯಲ್ಲಿ ಅರ್ಜುನ ಬಾಹುಯುದ್ಧವನ್ನು ಮಾಡಿ ಅವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದಿದ್ದು ಶಿವಜಯ ಧರ್ಮರಾಜ ತನ್ನ ಪೂರ್ವಜನಾದ ನಹುಷ ಸರ್ಪರೂಪದಲ್ಲಿದ್ದವನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿ ಆ ಧರ್ಮದ ಸಂವಾದದ ಭೀಮನನ್ನು ಬಿಡಿಸಿಕೊಂಡು ಬಂದ ಪ್ರಸಂಗ ಆಜಕರ ಪರೀಕ್ಷೆ ಧರ್ಮದ ಪ್ರಜ್ಞೆ ಸ್ಥಿರವಾಗಿತ್ತು ಧರ್ಮರಾಜನಲ್ಲಿ ಎನ್ನುವುದು ಕಾಣಿಸ್ತಕ್ಕ ಭಾಗ ಸೌಗಂಧಿಕಾ ಪ್ರಕರಣದಲ್ಲಿ ಆಂಜನೇಯನನ್ನು ಮೆಚ್ಚಿಸಿ ಭೀಮಸೇನ ತನ್ನ ತಮ್ಮನ ರಥಧ್ವಜದಲ್ಲಿ ಆಂಜನೇಯ ಸಾಕ್ಷಾತ್ತಾಗಿ ಕೂತ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಬಂದದ್ದು ಶಕ್ತಿ ಸಂಪಾದನೆ ಇಲ್ಲೇ ಮೊದಲಲ್ಲಿ ಊರ್ವಶಿ ಪರೀಕ್ಷೆ ಇಂದ್ರಲೋಕಕ್ಕೆ ಹೋದಂತಹ ಅರ್ಜುನನಿಗೆ ಕಾಮಾವಸ್ಥೆಯಲ್ಲಿದ್ದ ಉರ್ವಶಿ ಮೈ ಮೇಲೆ ಬಿಂದು ಬಿದ್ದರೂ ಇಲ್ಲ ನನ್ನ ಪೂರ್ವಜಳು ಎಂಬುದಾಗಿ ತಪ್ಪಿಸಿಕೊಂಡು ಶಾಪವನ್ನಾಗಿ ಅವಳಿಂದ ಷಂಡತ್ವವನ್ನು ಪಡೆದದ್ದು ಒಂದು ವರ್ಷಕ್ಕೆ ಅನುಗ್ರಹವಾಗಿ ಉಂಟಾದದ್ದು ಇದು ಒಂದು ಕಥೆ ದುರ್ವಾಸರನ್ನು ಗೆದ್ದು ವ್ರತ ಪರಿಪಾಲನೆ ಮಾಡಿದ್ದು ಒಂದು ಕಥೆ ಯಮಜಯ ಯಮನನ್ನೇ ಗೆದ್ದು ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜ ನೂರಿಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅದರಲ್ಲಿ ನಮಗೆ ವೇದವ್ಯಾಸರು ಇಡೀ ವಿಶ್ವದ ಚಿತ್ರವನ್ನು ಕಾಸ್ಮಿಕ್ ವಿಷನ್ ಅಂತ ಹೇಳ್ಬೋದು ಅದನ್ನು ಕೊಡ್ತಾರೆ ಜಯದ್ರಥನ ನಿಗ್ರಹ ದ್ರೌಪದಿ ಹರಣ ಪ್ರಸಂಗದಲ್ಲಿ ಘೋಷಯಾತ್ರಾ ಪ್ರಸಂಗದಲ್ಲಿ ಸಮಸ್ತ ಕೌರವರನ್ನು ಗಂಧರ್ವರು ಗೆದ್ದದ್ದು ಆಮೇಲೆ ಧರ್ಮವ್ಯಾಧನ ಬೋಧೆ ಉಪಕಥೆಯಲ್ಲಿ ಧರ್ಮ ಅಹಿಂಸಾ ಶಿಷ್ಟಾಚಾರಾದಿಗಳ ನಿರೂಪಣೆ ನಡುವೆ ಇನ್ನೊಂದು ಉಪಕಥೆಯಲ್ಲಿ ನಳಚರಿತ್ರೆಯಲ್ಲಿ ಕಲಿಪುರುಷನನ್ನು ಜಯಿಸಿದ್ದು ನಮಗೂ ಅದನ್ವಯ ಅಷ್ಟಾವಕ್ರ ಚರಿತ್ರೆಯಲ್ಲಿ ಸತ್ತವರನ್ನು ಮನುಷ್ಯ ಸತ್ಯದಿಂದ ಬದುಕಿಸಿ ತರಬಹುದು ಎಂಬ ಕಥೆ ಸಾವಿತ್ರಿ ಚರಿತ್ರೆಯಲ್ಲಿ ಯಮನನ್ನು ಹೇಗೆ ಒಬ್ಬ ಪತಿವ್ರತೆ ಜಯಿಸಿದಳು ಎಂಬುದನ್ನು ದ್ರೌಪದಿ ಸತ್ಯಭಾಮ ಸಂವಾದದಲ್ಲಿ ಸತ್ಯ ಧರ್ಮ ವ್ರತದಿಂದ ಪತಿಯನ್ನು ವಶ ಮಾಡಿಕೊಳ್ಳಬಹುದು ಗೃಹಶಾಂತಿ ಮನಸ್ಸು ಕುಟುಂಬ ನೆಮ್ಮದಿ ಈ ವಿಷಯವನ್ನು ಕೊನೆಗೆ ಮಾರ್ಕಂಡೇಯರ ಉಪದೇಶದಿಂದ ಪಂಚಪಾಂಡವರು ಕೃಷ್ಣನಲ್ಲಿ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರುಹು ಜನಾರ್ದನಂ ಪ್ರಪತ್ತಿಯನ್ನು ಮಾಡಿದ್ರು ಅನ್ನೋದು ಈ ಹದಿಮೂರು ಪ್ರಮೇಯಗಳು ವನಪರ್ವದ ಸಂಗ್ರಹ ಮನುಷ್ಯನಿಗೂ ಜೀವನದಲ್ಲಿ ವನವಾಸ ಬರ್ತದೆ ವನವಾಸ ಅಂದರೆ ಕಾಡಿಗೆ ಹೋಗಬೇಕಂತಲ್ಲ ಇದ್ದ ಕಡೆಯೇ ನಾವು ಅನೇಕ ಕಷ್ಟಗಳನ್ನು ಅನುಭವಿಸ್ತೇವೆ ಊರಲ್ಲಿದ್ದರೂ ಕಾಡಲ್ಲಿದ್ದಾಗ ಅನ್ನಿಸ್ತದೆ ಸತ್ಯವನ್ನು ನಿಷ್ಠೆಯನ್ನು ಬಿಡಬಾರದು ಇದು ವನಪರ್ವದ ಕಥೆ ಕೌರವರ ಲೆಕ್ಕಾಚಾರದಂತೆ ಪಾಂಡವರು ಈ ಹನ್ನೆರಡು ವರ್ಷದಲ್ಲಿ ವನವಾಸ ಮುಗಿಸೋದಿಲ್ಲ ನಡುವೆ ಎಲ್ಲರೂ ಹೋಗಿಬಿಡ್ತಾರೆ ದುಷ್ಟಪ್ರಾಣಿಗಳ ಬಾಯಿಗೆ ಸಿಕ್ಕಾಕೊಳ್ತಾರೆ ಋಷಿಮುನಿಗಳ ಶಾಪಕ್ಕೆ ತುತ್ತಾಗ್ತಾರೆ ಯಕ್ಷಶಾಪಕ್ಕೆ ಗೊತ್ತಾಗ್ತಾರೆ ಅಂತ ಹೀಗೆಲ್ಲ ಲೆಕ್ಕ ಹಾಕಿದ್ರು ಲೆಕ್ಕಾಚಾರ ಸುಳ್ಳಾಯಿತು ಸತ್ಯವಂತರಾದ ಪಾಂಡವರು ಹನ್ನೆರಡು ವರ್ಷ ವನವಾಸ ಮುಗಿಸಿದ್ದಾರೆ ಯಮಧರ್ಮರಾಜ ಅನುಗ್ರಹ ಮಾಡಿದ ವನಪರ್ವದ ಕೊನೆಯಲ್ಲಿ ನೀವು ನಿಮ್ಮ ನಿಜವೇಷದಲ್ಲಿದ್ದರೂ ನಿಮ್ಮನ್ನು ಯಾರು ಪತ್ತೆ ಮಾಡದೇ ಇರಲಿ ಎಂಬುದಾಗಿ ಅಲ್ಲಿಂದ ಮುಂದಿನ ಕಥೆಯನ್ನು ಜನ್ಮೇ ಜಯರಾಯನಿಗೆ ವೈಶಂಪಾಯರು ಹೇಳ್ತಾ ಇದ್ದಾರೆ ತಥಾ ಸತು ವರಾಂ ಲಬ್ಧ ಧರ್ಮೋ ಧರ್ಮಭೃತಾಂ ವರ ಗತ್ವಾಶ್ರಮಂ ಶ್ರಮಂ ಬ್ರಾಹ್ಮಣೇಭ್ಯ ಆಚಖ್ಯವು ಸರ್ವಮೇವತತೆ ಅಂಥ ವರಗಳನ್ನು ಪಡ್ಕೊಂಡು ಪಾಂಡವರು ತಮ್ಮನ್ನು ಆಶ್ರಯಿಸಿದ್ದ ಅರವತ್ತು ಸಾವಿರ ಬ್ರಾಹ್ಮಣರು ಏನಿದ್ರು ಅವ್ರ ಹತ್ರ ಹೋಗಿ ಹೇಳಿದರು ಸನ್ನಿವರ್ತ್ಯ ಅನುಜಾನ್ ಸರ್ವಾನ್ ಇತಿಹೋವಾಚ ಭಾರತ ಸನ್ನಿವರ್ತ್ಯ ಅನುಜಾನೇ ತನ್ನ ತಮ್ಮಂದ್ರಿಗೆ ಹೇಳಿದ ವನವಾಸದಲ್ಲಿ ನಮ್ಮನ್ನು ಆಶ್ರಯ ಮಾಡಿದ್ದವ್ರನ್ನ ಕೈ ಬಿಡಲಿಲ್ಲ ಊಟಕ್ಕೆ ಹಾಕಿದವು ಅರವತ್ತು ಸಾವಿರ ಜನಕ್ಕೆ ಅಜ್ಞಾತವಾಸದಲ್ಲಿ ಇವರು ನಮ್ಮ ಜೊತೆಗಿರ್ತಕ್ಕಂಥಲ್ಲ ಆದ್ದರಿಂದ ದ್ವಾದಶೇಮಾನಿ ವರ್ಷಾಣಿ ರಾಜ್ಯ ವಿಪ್ರೋಷಿತ ವಯಂ ತ್ರಯೋದಶೋಯಂ ಸಂಪ್ರಾಪ್ತ ಋಚ್ಛಾತಿ ಪರಮ ದುರ್ವಸಃ ಬ್ರಾಹ್ಮಣರನ್ನು ಕಳಿಸಿಬಿಟ್ರು ಐದು ಜನ ಒಂದು ವಟವೃಕ್ಷದ ಕೆಳಗಡೆ ಕೂತ್ಕೊಂಡ್ರು ಪಾಂಡವರು ಆಮೇಲೆ ಭೀಮಾರ್ಜುನರ ಜೊತೆಯಲ್ಲಿ ಧರ್ಮರಾಜ ಕೇಳ್ತಾನೆ ನಾವು ಈ ಅಜ್ಞಾತವಾಸ ಎಲ್ಲಿ ವಾಸ ಮಾಡ್ತಿದ್ದೇವೆ ಅಂತ ನಮ್ಮ ಶತ್ರುಗಳು ಗೊತ್ತಾಗಬಾರದು ಅಂಥ ಒಂದು ಊರು ಯಾವುದು ಒಂದು ದೇಶ ಯಾವುದು ಮತ್ತು ನಾವು ಯಾವ ಯಾವ ವೇಷಗಳನ್ನು ಧರಿಸಬೇಕು ಗೂಢವಾಗಿರಬೇಕು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಅಂತ ಕೇಳಿದಾಗಿ ಅದಕ್ಕೆ ಅರ್ಜುನ ಹೇಳ್ತಾನೆ ಅಣ್ಣ ಸಂತಿರಮ್ಯ ಜನಪದ ಬೇಕಾದಷ್ಟು ಹಳ್ಳಿಗಾಡುಗಳಿವೆ ಊರುಗಳಿವೆ ಹಳ್ಳಿಗಳಿವೆ ಕುರುದೇಶದ ಸುತ್ತಲೂ ಪಾಂಚಾಲ ದೇಶ ಇದೆ ಚೇತಿ ದೇಶ ಇದೆ ಮತ್ಸ್ಯ ಶೂರಸೇನ ಪಟಚ್ಚರ ದಾಶಾರ್ಣ ನವರಾಷ್ಟ್ರ ಮಲ್ಲ ಶಾಲ್ವ ಯುಗಂಧರ ಅಕುಂತಿ ರಾಷ್ಟ್ರ ಸುರಾಷ್ಟ್ರ ಅವಂತಿ ಸುಮಾರು ಹದಿನೈದು ರಾಷ್ಟ್ರಗಳನ್ನು ಹಸ್ತನಾವತಿಯ ಸುತ್ತ ಇದ್ದದ್ದನ್ನು ಗುರುತು ಹಚ್ಚುತ್ತಾರೆ ರಾಜಧಾನಿ ಹತ್ತಿರವೂ ಇರಬೇಕು ದೂರನೂ ಆಗಬಾರದು ಇದರಲ್ಲಿ ನಮಗೆ ಎಲ್ಲಿ ವಾಸ ಮಾಡಿದ್ರೆ ಅನುಕೂಲವಾಗ್ತದೆ ಅಜ್ಞಾತ ವಾಸ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕೆ ಅಂತ ಕೇಳ್ತೇವೆ ಅಜ್ಞಾತ ಪುರುಷರು ಎಲ್ಲಿದ್ದರೂ ಜನ ಅವ್ರನ್ನ ಕಾಡುವುದಿಲ್ಲ ಪ್ರಖ್ಯಾತ ಪುರುಷರು ಭೀಮಸೇನಂಥ ವೀನನ್ನು ಮುಚ್ಚಿಡುವುದು ಹೇಗೆ ದ್ರೌಪದಿ ರೂಪವನ್ನು ಮುಚ್ಚಿಡುವುದು ಹೇಗೆ ಧರ್ಮರಾಜನ ತೇಜಸ್ಸನ್ನು ಮುಚ್ಚಿಡುವುದು ಹೇಗೆ ಸಹದೇವನ ಸರ್ವಜ್ಞತ್ವವನ್ನು ಮುಚ್ಚಿಡುವುದು ಹೇಗೆ ನಕುಲನ ರೂಪ ಸಂಪತ್ತಿ ದೇಹ ಸೌಷ್ಠವ ಮುಚ್ಚಿಡುವುದು ಹೇಗೆ ಇದು ತಣ್ಣಗಿದ್ರೆ ಒಂದು ಇವರು ಚರಿತ್ರೆಗಳು ವಿಚಿತ್ರವೇ ಭೀಮ ಸುಮ್ಮನೆ ಕೂಡುವನಲ್ಲ ಏನಾರು ಒಂದು ಸಾಹಸ ಮಾಡುವನು ಅರ್ಜುನನ್ನು ಮುಚ್ಚಿಡುವುದು ಹೇಗೆ ಕೋಮಲಕಾಯ ಮಹಾವೀರ ಆದ್ದರಿಂದ ನಾವು ಎಲ್ಲಿರುವುದು ಎಲ್ಲಿದ್ದರೆ ನಮ್ಮನ್ನು ಆಶ್ರಯ ಕೊಟ್ಟವರು ಶತ್ರುಗಳಿಗೆ ತೋರಿಸಿಕೊಡೋದಿಲ್ಲವೋ ಅಂಥದ್ದೊಂದು ಜಾಗ ಬೇಕಲ್ಲ ಎಂಬುದಾಗಿ ಯುಧಿಷ್ಠರ ಪ್ರಶ್ನೆ ಕೇಳಲಾಗಿ ಮತ್ಸ್ಯೋ ವಿರಾಟೋ ಬಲವಾನ್ ಥ ಪಾಂಡವಾನ್ ಧರ್ಮಶೀಲೋ ವದಾನ್ಯಶ್ಚ ವೃದ್ಧಶ್ಚ ಸತತಂ ಪ್ರಿಯ ಮತ್ಸ್ಯನಗರವನ್ನು ಆರಿಸಿಕೊಂಡರು ಐವರು ಯಾಕೆ ವಯಸ್ಸಾಗಿದೆ ಅವನಿಗೆ ಮೊದಲನೇದು ವಯಸ್ಸಾದವರಲ್ಲಿ ಜೀವನಕ್ಕೆ ಹೊಂದಿಕೊಂಡು ಹೋಗುವ ಪ್ರವೃತ್ತಿ ಹೆಚ್ಚಿದೆ ಅಂತ ಒಂದು ಅಭಿಪ್ರಾಯ ಆಗಿನ ಕಾಲದಲ್ಲಿ ಧರ್ಮಶೀಲ ನಂಬಿದವ್ರನ್ನ ಕೈ ಬಿಡೋದಿಲ್ಲ ವದಾನ್ಯ ಗುಣ ಇದೆ ಆಶ್ರಯ ಪಡೆದರೆ ಹೋಗಿ ಅಂತ ಹೇಳುವುದಲ್ಲ ಅಭಿರಕ್ತ ನಮ್ಮಲ್ಲಿ ಪ್ರೀತಿ ಉಳ್ಳವನು ಕೌರವರು ಪಾಂಡವರ ವ್ಯಾಜ್ಯವಿದ್ದರೂ ಪಕ್ಷಪಾತ ಮಾಡುವಾಗ ಪಾಂಡವರ ಕಡೆ ಪಕ್ಷ ಇದ್ದವನು ಮೊದಲಿನಿಂದ ಆದ್ದರಿಂದ ನಾವು ಅಲ್ಲಿ ಹೋಗಿ ವಾಸ ಮಾಡೋಣ ಅಂತ ಪ್ರದೇಶವನ್ನು ಮತ್ಸ್ಯ ರಾಜಧಾನಿ ವಿರಾಟ ನಗರಿ ಅದನ್ನು ತೀರ್ಮಾನ ಮಾಡಿಕೊಂಡಿದ್ದಾರೆ ಈ ಮತ್ಸ್ಯನಗರಿ ವಿರಾಟ್ ರಾಜಧಾನಿಯಲ್ಲಿತ್ತು ಅದನ್ನು ಹೇಳ್ತಾರೆ ಉತ್ತರಕ್ಕೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಯಾವ್ಯಾವ ದೇಶಗಳಿದ್ದವು ಆ ಚಕ್ಕಬಂದಿಯನ್ನೆಲ್ಲ ಕೊಡ್ತಾರೆ ಒಂದು ಕಡೆಯಲ್ಲಿ ದಾಶಾರಣ ರಾಜ್ಯ ಇನ್ನೊಂದು ಕಡೆಯಲ್ಲಿ ನೋಡಿ ಹೇಳ್ತಾರೆ ಇಲ್ಲಿ ಯಮುನೆಯ ದಕ್ಷಿಣಕ್ಕೆ ಉತ್ತರದಕ್ಕೆ ದಾ ದಾಶಾರ್ಣ ರಾಜ್ಯವು ದಕ್ಷಿಣಕ್ಕೆ ಪಾಂಚಾಲವು ನಡುವೆ ಯಕರಲ್ಲೋಮ ಶೂರಸೇನ ರಾಜ್ಯವು ಪಶ್ಚಿಮಕ್ಕೆ ಮತ್ಸ್ಯ ರಾಜ್ಯವು ಈ ಚಕ್ಕುಬಂದಿ ಮಹಾಭಾರತ ಮ್ಯಾಪ್ ಕೊಡ್ತಾರೆ ವೇದವ್ಯಾಸರು ಅವರು ಪ್ರವೇಶ ಮಾಡಿದ ದಿವಸ ಸಪ್ತಮಿ ದಸರಾ ಮಧ್ಯದಲ್ಲಿ ಬರ್ತದೆ ಬೆಳಗಾದ್ರೆ ದುರ್ಗಾಷ್ಟಮಿ ದಿವಸ ಪಾಂಡವರು ಆ ಊರಿಗೆ ಹೋಗ್ತಾರೆ ಅನ್ನೋದು ಈ ಮುಂದೆ ಸ್ವಲ್ಪದರಲ್ಲಿ ಬರುವ ವಿಷಯ ಆದ್ದರಿಂದ ಯಾವ ಜಾಗದಲ್ಲಿ ನಾವು ವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ಅದಕ್ಕೆ ಕಾರಣ ಕೊಡ್ತಾನೆ ಅರ್ಜುನ ಮೃದು ವದಾನ್ಯ ಹ್ರೀಮಾನ್ ಧಾರ್ಮಿಕ ಸತ್ಯ ವಿಕ್ರಮ ರಾಜನ್ನಿ ತ್ವಮಾಪದ ಕೃಷ್ಟ ಕಿಂಕರಿಷ್ಯಸಿ ಪಾಂಡವ ಅಣ್ಣ ಧರ್ಮರಾಜ ನೀನು ಯಾವ ವೇಷ ತೊಡ್ತೀಯೇ ನೀನು ಸ್ವಭಾವದಲ್ಲಿ ತುಂಬ ಮೃದುವಾದವನು ಸಾಫ್ಟ್ ಸ್ಪೋಕನ್ ಇದೆಯೇ ಅನ್ಯ ಯಾರೇನು ಕೇಳಿದ್ರು ಕೊಟ್ಬಿಡ್ತೀಯೇ ತುಂಬ ನಾಚಿಕೆ ಸ್ವಭಾವದವನು ಕೆಟ್ಟ ಕೆಲಸ ಮಾಡೋದಿಲ್ಲ ಸತ್ಯವಿಕ್ರಮ ವಿಕ್ರಮ ಇಂಥ ನಿನ್ನನ್ನು ಮುಚ್ಚಿಡೋದು ಕಷ್ಟ ನಿನ್ನ ದಾತೃತ್ವ ನೋಡಿಯೇ ಧರ್ಮರಾಜ ಅಂತ ತಿಳ್ಕೊಂಡ್ಬಿಡ್ತಾರೆ ನೀನು ಆಪತ್ತಲ್ಲಿ ಬೇಕಾದಷ್ಟು ಕಳ್ಕೊಂಡಿದ್ದೀಯೇ ನಿನ್ನ ಮನಸ್ಸು ಸ್ಥಿಮಿತದಲ್ಲಿರಬೇಕು ಇನ್ನೊಂದಷ್ಟು ಅನರ್ಥ ಆಗಬಾರ್ದು ಏನು ವೇಷವನ್ನು ಹಾಕ್ತೀಯೇ ಅದಕ್ಕೆ ಯುಧಿಷ್ಠ ಹೇಳಿದ ನೋಡು ಧರ್ಮಕ್ಕೆ ಭಂಗವಾಗಿರಬಾರ್ದು ನಾ ಸುಳ್ಳನ್ನು ಹೇಳಿರಬಾರ್ದು ಆದರೆ ನಿಜವೂ ಗೊತ್ತಾಗಿರಬಾರ್ದು ಅದಕ್ಕೊಂದು ಕೆಲಸ ಮಾಡ್ತೇನೆ ನಾನು ಸನ್ಯಾಸಿ ವೇಷವನ್ನು ಧರಿಸ್ತೇನೆ ಹೆಸರನ್ನು ಕೇಳಿದರೆ ಕಂಕೋ ನಾಮ ದ್ವಿಜೋ ಭೂತ್ವ ತ್ರಿದಂಡಿ ಸನ್ಯಾಸಿಯಾಗಿ ಒಂದು ಜೋಳಿಗೆಯನ್ನು ಕಟ್ಟಿಕೊಂಡು ಹೆಸರನ್ನು ಕೇಳಿದರೆ ಕಂಕ ಅಂತ ಹೇಳುವುದು ಏನು ಕಂಕ ಅಂತ ಯಾರಿಗೆ ಹೇಳಿಲ್ವಲ್ಲ ಹೆಸರನ್ನು ಅಂದರೆ ಆ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ ಕಂಕ ಅಂದರೆ ಹದ್ದು ಅಂತ ಒಂದರ್ಥ ಯಮಧರ್ಮ ಅಂತ ಒಂದರ್ಥ ಇವನು ಯಮನ ಮಗನಾದ್ದರಿಂದ ಛದ್ಮದ್ವಿಜಯ ಕಂಕಃ ಖ್ಯಾತ ಲೋಹ ಪೃಷ್ಠ ಕೃತಾಂತಯೋಹೋ ಇದು ಕೋಶದಲ್ಲಿ ಹೇಳ್ತಾರೆ ಯಮನಿಗೂ ಹೆಸರು ಅದು ಸ್ವಸ್ಯ ಕೃತಾಂತ ಸೂನುತ್ವೇನ ಯಮನ ಮಗನಾದ್ದರಿಂದ ಯಗ ಯಮ ಅಂತ ನಿಜ ಹೇಳಿರಬೇಕು ಗೊತ್ತಿರಬಾರ್ದು ಛದ್ಮ ದ್ವಿಜಯ ಕಪಟ ಬ್ರಾಹ್ಮಣ ಅಂತ ಒಂದು ಅರ್ಥ ದ್ವಿಜಾಂತರ ಬ್ರಾಹ್ಮಣನೇ ಅಂತಲ್ಲ ಕ್ಷತ್ರಿಯನೂ ಆಗ್ಬೋದು ಆದ್ದರಿಂದ ನಾ ಬ್ರಾಹ್ಮಣ ವೇಷವನ್ನು ಹಾಕ್ತೇನೆ ಮತಾಕ್ಷಃ ಪ್ರಿಯದೇವನ ಇದು ಒಂದು ಹೊಂದೋದಿಲ್ಲ ಸನ್ಯಾಸಿಗಳು ಇತರರಿಗೆ ಉಪದೇಶ ಮಾಡಬೇಕು ಶಾಸ್ತ್ರಜ್ಞಾನ ಆದರೆ ನಾನು ಜೋಳಿಗೆಯಲ್ಲಿ ಮತಾಕ್ಷಃ ಪಗಡೆಕಾಯಿ ಹಾಸು ದಾಳ ಇವುಗಳನ್ನಿಟ್ಟುಕೊಂಡು ರಾಜನ ಆಸ್ಥಾನದಲ್ಲಿ ನಾನು ಹೋಗಿ ಹೇಳ್ತೇನೆ ಧರ್ಮರಾಜನ ಬಳಿ ಆಸ್ಥಾನದಲ್ಲಿದ್ದೆ ಅವನೆಲ್ಲೋ ಕಾಡಿಗೆ ಹೋಗಿಬಿಟ್ಟ ನಿಮ್ಮಲ್ಲಿ ಆಶ್ರಯಕ್ಕೆ ಬಂದಿದ್ದೇನೆ ನೀವು ಅವಕಾಶ ಕೊಟ್ಟರೆ ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ಆವಾಗ ಪಗಡೆ ಆಟ ಆಡಿ ನಿಮ್ಮನ್ನು ಸಂತೋಷ ಪಡ್ತೇನೆ ಅಂತ ಇದು ಒಂದು ಪ್ರಾರ್ಥನೆ ಮಾಡ್ತೇನೆ ಆದರೆ ನಂದು ಕೆಲವು ನಿಬಂಧನೆಗಳಿವೆ ಸನ್ಯಾಸಿ ಆದ್ದರಿಂದ ನಾನು ಎಂಜಲನ್ನು ತಿನ್ನುವನಲ್ಲ ಈ ಥರರು ನಮಸ್ಕಾರ ಮಾಡಬೇಕೇ ಹೊರತು ನಾನು ಯಾರಿಗೂ ನಮಸ್ಕಾರ ಮಾಡೋವನಲ್ಲ ಈ ಥರ ಕೈಕಾಲುಗಳನ್ನು ಒತ್ತು ಅಂತ ಹೇಳಬಾರ್ದು ಮತ್ತು ಜೂಜಾಟದಲ್ಲಿ ನಾನು ಗೆದ್ದದ್ದು ಹಣ ನನ್ನದೇ ಆಟಕ್ಕಿಟ್ಟಿದ್ದು ವಾಪಸ್ ಕೊಡು ಅಂತ ಕೇಳಬಾರದು ಅಂತ ಹೀಗೆಲ್ಲ ಕೆಲವು ನಿಬಂಧನೆಗಳನ್ನು ವಿಧಿಸ್ತಾನೆ ಈಗ ನೋಡಿ ನಾನು ವೇಷ ಹಾಕ್ಕೊಂಡು ಹೋಗ್ತೇನೆ ನನಗೆ ಸಿಕ್ಕುತ್ತೆ ಖಂಡಿತವಾಗಿ ಕೆಲಸ ಯಾಕೆ ಪಗಡೆಕಾಯಿ ಆಟ ತುಂಬ ಪ್ರಸಿದ್ಧವಾಗಿದ್ದ ಆಗಿನ ಕಾಲದಲ್ಲಿ ಇವತ್ತು ಕ್ರಿಕೆಟ್ ಹುಚ್ಚಿದ್ದಾಗೆ ಆಟ ಚೆನ್ನಾಗಿ ಕಲಿತಿದ್ದಾಗೆ ಧರ್ಮರಾಜ ಅದನ್ನು ವನಪರ್ವದ ಕಥೆಯಲ್ಲಿ ಹೇಳಿದ್ದೇವೆ ಬೃಹದಶ್ವರೆಂಬ ಮಹರ್ಷಿಗಳಿಂದ ಅಕ್ಷವಿದ್ಯೆಯನ್ನು ತಾನು ಕಲಿತುಕೊಂಡು ಈಗ ಮತ್ತೆ ದುರ್ಯೋಧನ ಒಂದು ವೇಳೆ ಜೋಜಿ ಕರೆದಿದ್ರು ಅವನನ್ನು ಸೋಲಿಸಿ ಶಕುನಿಯನ್ನು ಸೋಲಿಸುವ ವಿದ್ಯೆ ಚಳಕವನ್ನು ಕಲಿತಿದ್ದ ಧರ್ಮರಾಜ ಅದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾನೆ ವಿರಾಟ್ ನಗರದಲ್ಲಿ ಗೆದ್ದ ಹಣವನ್ನು ತನ್ನ ಕಣ್ಣೆದುರಿಗೆ ಇರತಕ್ಕ ತಮ್ಮಂದ್ರನ್ನು ದ್ರೌಪದಿಯನ್ನು ಆವಾಗ ಆವಾಗ ಕರೆದು ಲೇ ಸೈರಂದ್ರಿ ಬಾಯಿಲಿ ಖರ್ಚಿಗೆ ಬೇಕಾದ ದುಡ್ಡು ತಗೊಳು ಲೈ ವಲ್ಲವ ಅಡುಗೆವನೇ ಬಾಯಲ್ಲಿ ತಕೋ ಎಂಬುದಾಗಿಯೂ ಸೈರಂಧ್ರಿ ಇನ್ನೊಂದು ವೇಷದಲ್ಲಿದ್ದಳಲ್ಲ ಯಾರು ಅರ್ಜುನ ಬೃಹನ್ನಳೆಯಾಗಿ ತಲೆ ಬಾಚೋ ಕೆಲಸ ನಾಟ್ಯ ಕಲಿಸೋದು ಹೀಗೆಲ್ಲ ಇವರು ಪಾಂಡವರಿಗೆ ಹಣ ಕಾಸು ಕೊಡುವ ಅವ್ರ ಕೈ ಖರ್ಚಿಗೆ ಬೇಕು ಅಂತ ನಾನು ಈ ರೂಪದಲ್ಲಿ ಸನ್ಯಾಸಿ ಆಗಿರ್ತೇನೆ ಸಮ್ಮತಿಯೇ ಅಂತ ಕೇಳಿದಾಗಿ ಉಳಿದ ನಾಲ್ವರು ಪಾಂಡವರು ಬಹಳ ಸಂತೋಷ ಅಂತ ಒಪ್ಪಿದರು ಆಮೇಲೆ ಭೀಮನನ್ನು ಕೇಳ್ತಾರೆ ನೀನೇ ವೇಷ ಆಗ್ತೀಯೇ ಪೌರೋಗವೋ ಬ್ರವಾಣೋಹಂ ಬಲ್ಲವೋ ನಾಮ ಭಾರತ ಬಲ್ಲವ ಕನ್ನಡದ ಬಲ್ಲವ ಅಲ್ಲ ಅಡುಗೆ ಮಾಡೋನು ಸೂಪಕಾರ ವಲಲ ಅಂತ ಒಂದು ಹೆಸರು ಉಪಸ್ಥಾಸ್ಯಾಮಿ ರಾಜಾನಂ ವಿರಾಟಮಿತಿ ಮೇಮತಿ ಎಲ್ಲಿ ಮಾಡ್ತೀಯ ಅಡುಗೆ ಭೀಮನ ವೇಷ ನೋಡಿದರೆ ಅತ್ಯಂತ ಮಲಿನವಾದ ಕಪ್ಪು ಬಟ್ಟೆ ಹುಟ್ಟಿದ್ದಾನೆ ತನ್ನ ಹೆಗಲಿನ ಮೇಲೆ ಅಡಿಗೆಯವರು ಉಪಯೋಗ ಮಾಡುವಂಥ ಪದಾರ್ಥಗಳನ್ನಿಟ್ಟಿದ್ದಾನೆ ಸೌಟಿಟ್ಕೊಂಡಿದ್ದಾನೆ ಆರಾಲಿಕೋ ಗೋವಿಕರ್ತ ಸೂಪಕರ್ತ ನಿಯೋಧಕ ಇದು ಶ್ಲೋ ವಿಷಮ ಶ್ಲೋಕ ಅಂತ ಹೆಸರು ಇದಕ್ಕೆ ಎರಡು ಮೂರು ಅರ್ಥ ಉಂಟು ಆರಾಲಿಕೋ ಅನ್ನಪಾಕಿ ಈ ಸ್ಯಾತ್ ಒಂದು ಅರ್ಥ ಬರೀ ಅನ್ನ ಅಡುಗೆ ಮಾಡೋನಿಗೆ ಆರಾಲಿಕ ಅಂತ ಹೆಸರು ತರಕಾರಿ ಬಯಸೋನಿಗೆ ಸೋಪಕರ್ತ ತೈಲಾನ್ನಂ ಪಚತೆ ಗೋವಿಕರ್ತ ಬೆಣ್ಣೆಯಿಂದ ತುಪ್ಪದಿಂದ ಕರಿದ ಪದಾರ್ಥಗಳನ್ನು ಮಾಡುವುದು ಗೋವಿಕರ್ತ ಅಡುಗೆಯವರಲ್ಲಿ ಸ್ಪೆಷಲೈಸೇಷನ್ ಇದು ನಾರಾಲಿಕೋ ಗೋವಿಕರ್ತ ಸೂಪಕರ್ತ ನಿಯೋಧಕ ನಿಯೋಧಕ ಅಂದ್ರೆ ಮಲ್ಲ ವಿದ್ಯೆ ಬಲ್ಲವನು ಜಟ್ಟಿ ಕೆಲಸ ಮಾಡುವವನು ಎತ್ತುಗಳನ್ನು ಬಳಗಿಸುವವನು ಆನೆಗಳನ್ನು ಬಳಗಿಸುವವನು ಕುಸ್ತಿಯುದ್ಧದಲ್ಲಿ ಕೊಲ್ಲುವುದು ಒಂದು ರೀತಿ ಕೊಲ್ಲದೆಯೇ ಬಗ್ಗಿಸುವುದು ಒಂದು ರೀತಿ ಎಂಥ ದುಷ್ಟರು ಬಂದರೂ ಆ ಸ್ಥಾನದ ಗೌರವ ನಾನು ಕಾಪಾಡ್ತೇನೆ ಆಗಿನ ಕಾಲದ ಆಸ್ಥಾನದಲ್ಲಿ ಸಂಗೀತಕಾರರ ಹಾಗೆ ಜಟ್ಟಿಗಳು ಇರ್ತಿದ್ರು ಮೈಸೂರು ಅರಮನೆಯಲ್ಲಿದ್ದ ಹಾಗೆ ಬೇರೆ ದೇಶದಿಂದ ಯಾರು ಸಂಡೆ ಹೊಡೆದ್ರೆ ನಮ್ಮ ಜಟ್ಟಿ ಕೈಯಲ್ಲಿ ಮುಗಿಸೋದು ಅಂತ ಹೀಗೆಲ್ಲ ಆಗಿನ ಕಾಲದ ಆಟಗಳು ಸ್ಪೋರ್ಟ್ಸ್ ಇದ್ದವು ಆದ್ದರಿಂದ ನಾನು ಈ ವೇಷವನ್ನು ಧರಿಸ್ತೇನೆ ಅಮಾನುಷಾಣಿ ಕುರ್ವಾಣ ತಾನಿ ಕರ್ಮಾಣಿ ಭಾರತ ಮನುಷ್ಯ ಮಾತ್ರದವರು ಕಲ್ಪನೆ ಮಾಡಿಕೊಳ್ಳೋಕ್ಕಾಗದೇ ಇರುವಂಥ ಅದ್ಭುತ ಲೀಲೆಗಳನ್ನು ಮಾಡಿ ತೋರಿಸ್ತೇನೆ ಕೆಲಸ ಕೊಡದೇನು ಮಾಡ್ತಾನೆ ನನಗೆ ಎಂಬುದಾಗಿ ಭೀಮ ಹೇಳಿಬಿಟ್ಟ ಆಮೇಲೆ ಅರ್ಜುನನ್ ಕೇಳ್ತಾನೆ ಯುಧಿಷ್ಠಿರ ಬ್ರಾಹ್ಮಣೋ ಭೂತ್ವ ಸಮಗಜನ್ ವರಂ ದಿಧಕ್ಷು ಪಾಂಡವಂ ದಾವಂ ದಾಶಾರ್ಹ ಸಹಿತಂಪುರ ಪುರ ಅಗ್ನಿಯೇ ಬ್ರಾಹ್ಮಣ ವೇಷದಲ್ಲಿ ಬಂದು ಯಾಚಕನಾಗಿ ಕೇಳಿದರೆ ಕಾಂಡವನವನ್ನೇ ದಾನ ಕೊಟ್ಟು ಅದನ್ನು ಸುಟ್ಟು ಇಂದ್ರನ ಜೊತೆಯಲ್ಲಿ ಹಗೆಯನ್ನು ಕಟ್ಟಿಕೊಂಡು ಮಳೆಯಿಂದ ತಡೆದ ಮಹಾವೀರ ನೀನು ಅಗ್ನಿ ಕೈಲಿ ಖಾಂಡಿವ ಧನುಸ್ಸನ್ನು ಪಡ್ಕೊಂಡಿದ್ದೀಯೇ ವಾಸುಕೇಹ ಸರ್ಪರಾಜಸ್ಯ ಸ್ವಸಾರಂ ಹೃತವಾಂಶ ಸಹ ಉಲೂಪಿಯನ್ನು ಮದುವೆ ಮಾಡಿಕೊಂಡಿದ್ದೀಯೇ ವಾಸುಕಿ ಎಂಬ ಸರ್ಪರಾಜನ ತಂಗಿಯವಳು ಸೂರ್ಯ ಪ್ರತಪತಾಂ ಶ್ರೇಷ್ಠ ಬೆಳಕು ಕೊಡೋ ವಸ್ತುಗಳಲ್ಲಿ ಸೂರ್ಯ ಶ್ರೇಷ್ಠ ದ್ವಿಪದಾಂ ಬ್ರಾಹ್ಮಣೋ ವರಹ ಎರಡು ಕಾಲದ ಮನುಷ್ಯರು ಬ್ರಾಹ್ಮಣ ಶ್ರೇಷ್ಠರು ಆಶಿ ವಿಷಸ್ವ ಸರ್ಪಾಣ ಹಾವುಗಳಲ್ಲಿ ನಾಗರ ಹಾವು ಬಾಯಲ್ ವಿಷ ಇರುವುದು ಕಕುದ್ಮಿ ಚಕವಾಂವರಹ ವರಹ ಗೋವುಗಳಲ್ಲಿ ಹಿಳಲು ಬೆನ್ನ ಮೇಲೆ ಜೋರಾಗಿರುವಂಥ ಕಕುದ್ಮಿ ಅಂತ ಹೇಳುವ ಎತ್ತು ಶ್ರೇಷ್ಠವಾದುದು ಹಾಗೆ ಪುತ್ರ ಪ್ರಿಯಾಣ ಮಧುಕೋ ಮಕ್ಕಳಲ್ಲಿ ಗಂಡು ಮಗು ಜ್ಯೇಷ್ಠನಾದವನು ತುಂಬ ಪ್ರಿಯ ಅಂತ ಹೇಳ್ತಾರೆ ಹಾಗೆ ನೀನು ಅರ್ಜುನ ನನಗೆ ತುಂಬ ಪ್ರಿಯನಾದವನು ಏವಂ ಯುವ ಗುಡಾಕೇಶ ಶ್ರೇಷ್ಠ ಸರ್ವಧನುಷ್ಮತ ಬಿಲ್ಲು ಹಿಡಿಯುವ ಮಹಾವೀರರಲ್ಲಿ ಅರ್ಜುನ ನಿನ್ನಂಥವ್ರು ಇನ್ನೊಬ್ಬರಿಲ್ಲ ಐದು ವರ್ಷ ನೀವು ದೇವೇಂದ್ರ ಲೋಕದಲ್ಲಿದ್ದೆ ಉಷಿತ್ವ ಪಂಚವರ್ಷಾಣಿ ಸಹಸ್ರಾಕ್ಷಸ ವೇಷ್ಮನಿ ನೀನೇನು ಎಂಟನೆಯ ವಸುವೋ ಒಂಬತ್ತನೇ ವಸುವೋ ಹನ್ನೆರಡನೇ ವೃದ್ಧನೋ ಹದಿಮೂರನೇ ಆದಿತ್ಯನೋ ಅಂತ ಕಾಣ್ತಕ್ಕವನು ಇಂಥ ನೀನು ನಿನ್ನನ್ನು ಹೇಗೆ ಮುಚ್ಚಿಕೊಂಡು ಪ್ರಕಟ ಮಾಡಿದೆ ವಿರಾಟ್ ನಗರದಲ್ಲಿರ್ತೀಯ ಅಂದರೆ ಅರ್ಜುನ ಹೇಳಿದ ಅಣ್ಣ ನನಗೆ ಊರ್ವಶಿ ಶಾಪ ಕೊಟ್ಟಿದ್ದಾಳೆ ಒಂದು ವರ್ಷ ನಪುಂಸಕನಾಗಿರುವಂತ ಆದ್ದರಿಂದ ನನ್ನ ಗಂಡುತನ ಪ್ರಕಟವಾಗದೇ ಇರುವಂತೆ ಸ್ತ್ರೀ ವೇಷವನ್ನು ತೊಟ್ಟು ಪ್ರತಿಜ್ಞಾಂ ಷಂಢಕೋಸ್ಮೀತಿ ಕರಿಷ್ಯಾಮಿ ಮಹೀಪತೆ ಜಾಗಾತೌ ಹಿ ಮಹಾಂತೌ ಮೇ ಸಂವರ್ತುಂ ನೃಪ ದುಷ್ಕರವು ಈ ವೇಷ ಯಾತಕ್ಕಾಗ್ತಾನೆ ನಪುಂಸಕನ ವೇಷವನ್ನು ಬೃಹನ್ನಳೆ ವೇಷವನ್ನು ಅಂದರೆ ಅರ್ಜುನನ ಎರಡೂ ಹೆಗಲುಗಳ ಮೇಲೆ ಬಿಲ್ಲನ್ನು ಧರಿಸುವಾಗ ಹಗ್ಗಗಳು ಉಜ್ಜಿ ಉಜ್ಜಿ ಉಜ್ಜಿ ಏನು ಗುರುತಿತ್ತು ಅವನು ಗಂಡದ ವೇಷದಲ್ಲಿದ್ದರೆ ಪತ್ತೆಯಾಗಿಬಿಡ್ತಿತ್ತು ಅದಕ್ಕೆ ಸೀರೆ ಸರಗು ಸುತ್ತಕೊಳ್ಳೋ ನೆಪದಲ್ಲಿ ನಾನು ಅಲ್ಲಿ ಈ ಸ್ತ್ರೀ ವೇಷವನ್ನು ಧರಿಸ್ತೇನೆ ಎರಡನೇದು ಚಿತ್ರಸೇನಿಂದ ನನಗೆ ನಾನಾ ವಿಧವಾದಂತಹ ಸಂಗೀತದ ವಾದ್ಯದ ಹಾಡುಗಾರಿಕೆಯ ರೀತಿಗಳೆಲ್ಲ ಪರಿಚಯವಾಗಿದೆ ನಾನು ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅರಮನೆಯಲ್ಲಿ ನಾನು ಸ್ತ್ರೀಯರಿಗೆ ವಾದ್ಯಗಳನ್ನು ನರ್ತನವನ್ನು ಕಲಿಸ್ತಾ ಒಂದು ವರ್ಷವನ್ನು ಕಳಿತೇನೆ ಗೀತಂ ನೃತ್ಯಂ ವಿಚಿತ್ರಂಚ ಮಾದಿತ್ರಂ ವಿವಿಧಂತದ ನಾನಾ ರೀತಿಯ ವಾದ್ಯ ವಿಶೇಷಗಳು ಅದರಲ್ಲಿ ಸುಶಿರ ಅಂದರೆ ರಂಧ್ರದಿಂದ ಕೊಳಲಿನಂಥ ಗಾಳಿಯಿಂದ ನಡೆಯುವ ವಾದ್ಯಗಳು ತಂತಿಯಿಂದ ಬಾರಿಸಬಲ್ಲಿರಂಥ ವಾದ್ಯಗಳು ಘಟದಂಥ ವಾದ್ಯಗಳು ಎಲ್ಲ ಪರಿಚಯ ಇತ್ತು ಅವನಿಗೆ ಅದನ್ನು ಯೋಚನೆ ಮಾಡಬೇಡ ನಾನು ಸಂಪಾದನೆ ಮಾಡಿಕೊಳ್ತೇನೆ ಆಮೇಲೆ ನಗು ನನ್ನ ಕೇಳ್ತಾ ನೀನೇನು ಮಾಡ್ತೀಯೇ ಗ್ರಂಥಿಕೋ ನಾಮ ನಾಮ್ನಾಹಂ ಕರ್ಮೈ ತತ್ಸುಪ್ರಿಯಂ ಮಮ ಕುಶಲೋಸ್ಮಿ ಅಶ್ವಶಿಕ್ಷಾಯಾಂ ತಥೈವ ಅಶ್ವಚಿಕಿತ್ಸನೆ ನನಗೆ ಅಶ್ವವಿದ್ಯೆ ಗೊತ್ತು ಗ್ರಂಥಿಕ ಅಂತ ಹೆಸರಿಟ್ಕೊಳ್ತೇನೆ ನಾನು ಕುದುರೆಗಳನ್ನು ತಳಿ ಮಾಡುವುದು ಕುದುರೆಗಳನ್ನು ಬೆಳೆಸುವುದು ಅವುಗಳ ಚಿಕಿತ್ಸೆಯನ್ನು ಮಾಡುವುದು ಅಶ್ವೇಶು ಅಧಿಕೃತ ಪುರ ಪಾಂಡವರ ಮನೆಯಲ್ಲಿ ಕುದುರೆಗಳನ್ನು ನಾನು ತೊಳೀತಾ ಇದ್ದೆ ಅಂತ ಹೇಳಿ ಇದನ್ನು ಹೇಳ್ಕೊಳ್ತೇನೆ ಅಂತ ಅವನು ಹೇಳ್ದ ಸಹದೇವನನ್ನು ಕೇಳ್ತಾನೆ ನೀನೇನು ಕೆಲಸ ಮಾಡ್ತೀಯೇ ಗೋ ಸಂಖ್ಯಾತ ಭವಿಷ್ಯ ಮೀ ವಿರಾಟ ಸಮೀಪದೇ ನಾನು ಗೋವಿದ್ಯೆ ಕಲಿತವನು ಗೋಶಾಲೆಯ ರಕ್ಷಕನಾಗಿ ಪ್ರತಿಷೇಧಾಚ ಚ ಸಂಖ್ಯಾನೇ ಕುಶಲೋಗವಾಂ ಗೋವುಗಳನ್ನು ಎಣಿಸುವುದರಲ್ಲಿಯೂ ವರ್ಗೀಕರಣ ಮಾಡುವುದರಲ್ಲಿ ಜಾತಿ ಗೋವುಗಳಿದೆಯೋ ಅದನ್ನೆಲ್ಲ ನೋಡ್ತಾ ನಾನು ತಂತಿ ಪಾಲಹ ಐತಿ ಖ್ಯಾತ ತಂತಿ ಪಾಲ ಕನ್ನಡ ತಂತಿ ಅಲ್ಲ ತಂತಿ ಬಲಿವರ್ಧ ಎತ್ತಿಗೆ ತಂತಿ ಅಂತಾರೆ ಸಂಸ್ಕೃತದಲ್ಲಿ ವೃಷಭಾನಪಿ ಜಾನಾಮಿ ರಾಜನ್ನಿ ಪೂಜಿತ ಲಕ್ಷಣಾನೇ ಯಾವುದೋ ಎತ್ತು ಯಾವುದೋ ಗೋವು ಕೂಡಿದ್ರೆ ಬರುವಂಥ ಸಾಮಾನ್ಯ ಗೋ ತಳಿ ಅಲ್ಲ ಯಾವ ಜಾತಿ ಎತ್ತು ಯಾವ ಜಾತಿ ಗೋವಿನ ಜೊತೆಯಲ್ಲಿ ಸೇರಿದರೆ ಇವತ್ತು ನಾವು ವಿಶ್ವಗೋರಕ್ಷಾಂತಿ ಶಾಂತಿ ದಿವಸ ಆಚರಣೆ ಮಾಡ್ತಿದ್ದೇವೆ ಗೋವುಗಳಿಗೆ ಎಷ್ಟು ಬೆಲೆ ಇತ್ತು ಗೋ ಸಂಪತ್ತು ಆದ್ದರಿಂದ ನಾನು ಗೋಶಾಲೆ ನೋಡ್ಕೊಳ್ತೇನೆ ಅಂತ ಹೇಳ್ತೇನೆ ಆದ್ರೆ ಯೋಚನೆ ಮಾಡಬೇಡ ಅಂದ ಧರ್ಮರಾಜನ ಕಣ್ಣಲ್ಲಿ ನೀರು ಬಂತು ದ್ರೌಪದಿಯನ್ನು ನೋಡಿದ ಅಮ್ಮ ನಿನ್ನನ್ನು ಮುಚ್ಚಿಡುವುದು ತುಂಬ ಕಷ್ಟ ನಿನ್ನ ರೂಪವೂ ವಿಚಿತ್ರ ಒಂಟಿ ವಸ್ತ್ರ ಬೇರೆ ಧರಿಸಿದ್ದೀಯೇ ದುಶಾಸನ ತಾಗುವ ತನಕ ದುರ್ಯೋಧನ ತೊಡೆ ಮುರಿಯೋ ತನಕ ನಾ ಮುಡಿ ಕಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀಯೇ ಆದ್ದರಿಂದ ನೀನು ಹೇಗೆ ಯಾವ ರೀತಿಯಲ್ಲಿ ಇಲ್ಲಿ ಸೇವೆ ಮಾಡ್ತೀಯ ಮಾತೇ ಬವ್ರಿಪ ಅಲ್ಯಾಚ ಪೂಜ್ಯ ಅಜ್ಜೇಷ್ಟೇ ವಚಸ ಸ್ವಸ ಹೆಂಡತಿಯೇ ಷಡ್ಕರ್ಮಯುಕ್ತ ಆರು ಕರ್ಮಗಳಲ್ಲಿ ಯುಕ್ತಳಾದವಳು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ ಮಕ್ಕಳಂತ ನೋಡಿಕೊಳ್ಬೇಕು ಗಂಡ ಗಂಡಂತರನ್ನು ಇವಳು ಐವರು ಪತಿ ಶಯನದಲ್ಲಿ ಸುಖವನ್ನು ಕೊಡಬೇಕು ನಾನಾ ರೀತಿ ಅಡುಗೆಗಳನ್ನು ಮಾಡಬೇಕು ಮಂತ್ರಿ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಶ್ಲೋಕ ಹೇಳುವಂತೆ ನಾವು ರಕ್ಷಿಸಬೇಕು ತಾಯಿ ಇವತ್ತು ನೀನು ಇದ್ದೆ ಚೆನ್ನಾಗಿ ಸುಕುಮಾರಿ ಚ ರಾಜಪುತ್ರಿ ಯಶಸ್ವಿನಿ ಪತಿವ್ರತ ಮಾಭಾಗ ಕಥನ್ನು ವಿಚರಿಸಿ ನಾವು ಹತ್ತಿರ ಇದ್ದರೂ ರಕ್ಷಣೆಗೆ ಅವತ್ತು ಬರಲಿಲ್ಲ ಏನು ಮಾಡ್ತೀಯ ನೀನು ಅದಕ್ಕೆ ಅವಳು ಹೇಳಿದ್ದು ಮಾಲೆಗಳನ್ನು ಕಟ್ತೇನೆ ಗಂಧಗಳನ್ನು ತೇಯ್ತೇನೆ ಶರೀರ ಅಲಂಕಾರಗಳನ್ನು ಮಾಡ್ತೇನೆ ನಾನಾ ಬಗೆಯ ಸೀರೆಗಳನ್ನು ಬಿಡಿಸ್ತೇನೆ ನನಗೆ ಇದೆಲ್ಲ ಗೊತ್ತು ಕೆಲಸ ಹೇಳಿ ಸೈರಂಧ್ರಿ ಕೆಲಸವನ್ನು ಮಾಡ್ತೇನೆ ಸೈರಂಧ್ರಿ ಪರವೇಶ್ಮಸ್ಥ ವರ್ಣ ಸಂಕರ ಜಾತ ಇನ್ನೊಬ್ಬರು ಮನೆ ಸೇವೆಗೆ ನಿಲ್ಲುವ ಚಲುವೆಯಾದ ಸದಾಚಾರಯುಕ್ತಳಾದ ಸ್ತ್ರೀಗೆ ಸೈರಂಧ್ರಿ ಅಂತ ಹೆಸರು ಪರವೇಶ್ಮ ಇನ್ನೊಬ್ಬರು ಮನೆ ಕೆಲಸ ಮಾಡಿ ಬದುಕುವಳು ಸೈರಂಧ್ರಿ ಒಪ್ಪಿದ ಧರ್ಮರಾಜ ಆಮೇಲೆ ಧೌಮ್ಯರಿಗೆ ಕುಲಗುರುಗಳಿಗೆ ಐವರು ಪಾಂಡವರು ದ್ರೌಪದಿಯು ನಮಸ್ಕಾರವನ್ನು ಮಾಡಿ ಗುರುಗಳೇ ನೀವು ನಮ್ಮ ಹತ್ತಿರ ಇರ್ತಕ್ಕದ್ದಲ್ಲ ಒಂದು ವರ್ಷ ಆದಮೇಲೆ ಮತ್ತೆ ಭೇಟಿಯಾಗ್ತೇವೆ ನೀವೆಲ್ಲಾದರೂ ಗೂಢವಾಗಿರಿ ಸಮಾಚಾರ ಪರಸ್ಪರ ಹೇಳ್ತಾ ಇರೋಣ ಅಂಥೇಳಿ ಆ ಐವರು ಪಾಂಡವರು ನಮಸ್ಕಾರ ಮಾಡಿದ್ದಾರೆ ಗುರುಗಳಿಗೆ ಇನ್ನು ವಿರಾಟ್ ನಗರದ ಕಡೆಗೆ ಹೋಗ್ತಾ ಇದ್ದಾರೆ ಅಯ್ಯೋ ಈ ಪುರೋಹಿತರು ಹತ್ತಿರ ಇಲ್ಲ ಇಂದ್ರಸೇನ ಮೊದಲಾದಂಥ ರಥಕರ್ತರು ಹತ್ತಿರದಲ್ಲಿಲ್ಲ ಪಾಂಚಾಲರು ಹತ್ತಿರದಿಲ್ಲ ಒಂದು ಆಪತ್ಕಾಲ ಉಂಟಾದರೆ ನಮಗೆ ಬೇಕು ಅಂತ ಸೈನ್ಯ ರಕ್ಷಣೆಗಿಲ್ಲ ಏನು ಮಾಡೋಣ ಪಾಂಡವರು ಹೇಳಿದರು ಏನು ಯೋಚನೆ ಮಾಡಬೇಡಿ ನೀವೆಲ್ಲಿದ್ದರೂ ನಿಮ್ಮ ಸಮಾಚಾರವನ್ನು ಕೇಳ್ಕೊಳ್ತಾ ಇರ್ತೇನೆ ಭಗವಂತನ ರಕ್ಷಣೆ ಇದೆ ನಿಮಗೆ ಹೋಗಬೇಕು ಅಂಥೇಳಿ ವೇದೋಕ್ತ ಮಂತ್ರಗಳನ್ನು ಆಶೀರ್ವಾದ ಮಾಡಿ ಅವರು ಹೊರಟರು ಈ ಕಡೆಯಲ್ಲಿ ಏವಮುಕ್ತಸ್ತೋ ರಾಜ್ಞ ಧೌಮ್ಯೋಥ ದ್ವಿಜಸತ್ತಮಃ ಅಕರೋತಿ ವಿಧಿವತ್ಸರ್ವಂ ಪ್ರಸ್ಥಾನೇ ಯದ್ವಿಧೀಯತೆ ಶಾಂತಿಕ ಪೌಷ್ಟಿಕ ಜಯಪ್ರಾಪ್ತಿ ಕರ್ಮಗಳನ್ನು ಕೆಲವು ಹೋಮಗಳನ್ನು ಮಾಡಿಸಿದರು ಅದರಿಂದ ಶಾಂತಿ ಉಂಟಾಗಲಿ ಪುಷ್ಟಿಯಿಂದಿರಲಿ ಪಾಂಡವರು ವಿಜಯಪ್ರಾಪ್ತಿಯಾಗಲಿ ಎಂಬುವ ಆಶೀರ್ವಾದಗಳನ್ನು ಹೊಂದಿದ ಕೆಲವು ವಿಶೇಷವಾದ ಯಜ್ಞಗಳನ್ನು ಮಾಡಿ ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟು ಅವರು ಹೊರಟಿದ್ದಾರೆ ಷಡೇವಾಥ ಪ್ರಭವ್ರಜು ಐವರು ಪಾಂಡವರು ದ್ರೌಪದಿಯು ಸೇರಿಕೊಂಡು ಯಮುನಾ ನದಿಯನ್ನು ಹಾಯ್ದು ಈಗ ವಿರಾಟನ ಊರಿಗೆ ಬರ್ತಾ ಇದ್ದಾರೆ ವಿರಾಟನ ಊರಿಗೆ ಬರುವಾಗ ಮೊದಲು ನದಿಯನ್ನು ದಾಟಿದ್ರು ಯಮುನಾ ನದಿಯನ್ನ ತೇವೀರಾಬದ್ಧ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ ದೊಡ್ಡ ಆಯುಧಗಳು ಭೀಮನ ಗದೆ ಮುಚ್ಚಿಡುವಂತಹ ವಸ್ತುವೆ ಅರ್ಜುನನ ಗಾಂಧೀವ ಮುಚ್ಚಿಡುವ ವಸ್ತುವೆ ಭೀಮನ ಶಂಖ ಮುಚ್ಚಿಡುವ ವಸ್ತುವೆ ಒಬ್ಬರು ಪಾಂಡವ ಒಬ್ಬೊಬ್ಬನಲ್ಲಿ ಐದೈದು ಆರಾರು ಆಯುಧಗಳು ಎಷ್ಟೊಂದು ಆಯುಧಗಳು ಇದನ್ನೆಲ್ಲಿಡುವುದು ಬದ್ಧ ಗೋದಾಂಗುಲಿ ತ್ರಾಣಾಹ ಕಾಳಿಂದಿ ಮುಗಿತೋಯುಹು ತತಸ್ಥೆ ದಕ್ಷಿಣಂ ತೀರಮ್ಮನ್ನು ಗಚ್ಚನ್ ಪದಾತಯ ದಾರಿಯಲಿಗಿರಿ ದುರ್ಗೇಶು ವನ ದುರ್ಗೇಶು ಕಾಡು ಮೇಡು ಹಾಯ್ದುಕೊಂಡು ವಿದ್ಯಂತೋ ಮೃಗಜಾತಾನಿ ದುಷ್ಟಮೃಗಗಳನ್ನು ಭೇಟಿ ಆಡ್ತಾ ಆಡ್ತಾ ಆ ವಿರಾಟ್ ನಗರದ ಹತ್ರ ಹತ್ತಿರಕ್ಕೆ ಬರ್ತಿದ್ದಾರೆ ದೂರದಲ್ಲಿ ಗೋಪುರಗಳು ಕಾಣಿಸ್ತಾ ಇವೆ ಅರಮನೆ ಗೋಪುರ ನದಿಗಳ ದಡದಲ್ಲಿ ಎತ್ತರವಾದ ಮರಗಳು ಅಲ್ಲಲ್ಲಿ ದೇವಸ್ಥಾನಗಳು ಚಿತ್ರಪಟದಲ್ಲಿ ಬರದಂತೆ ಕಾಣಿಸ್ತಾ ಇದೆ ದೂರದಲ್ಲಿ ವಿರಾಟ್ ನಗರ ವಿರಾಟ್ ನಗರಕ್ಕೆ ಹೋಗೋಕೆ ಮುಂಚೆ ನಗರದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಸ್ಮಶಾನವಿತ್ತು ಅದನ್ನು ಹಾಯ್ತಾ ಇದ್ದಾರೆ ಪಾಂಡವರು ಇದು ಒಂದು ಸಂಕೇತ ಸ್ಮಶಾನ ಹಾಯ್ದವನಿಗೆ ಬದುಕುವುದು ಗೊತ್ತು ಸ್ಮಶಾನದಲ್ಲಿದ್ದವನಿಗೆ ಬದುಕೋದು ಗೊತ್ತಿರೋದಿಲ್ಲ ಸ್ಮಶಾನ ದರ್ಶನ ಪರಮ ಪುಣ್ಯ ಮನುಷ್ಯನಿಗೆ ವೈರಾಗ್ಯವನ್ನು ಕಲಿಸುತ್ತೆ ಆದ್ದರಿಂದ ಅವರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡ್ರು ಇನ್ಮೇಲೆ ನೋಡಪ್ಪ ನನ್ನನ್ನು ಜಯ ಎಂಬುದಾಗಿಯೂ ಅರ್ಜುನ ನಿನ್ನನ್ನು ಜಯಂತ ಎಂಬುದಾಗಿಯೂ ಭೀಮಾ ನಿನ್ನನ್ನು ವಿಜಯ ಎಂಬುದಾಗಿಯೂ ನಕುಲ ನಿನ್ನನ್ನು ಜಯಸೇನ ಎಂಬುದಾಗಿಯೂ ಸಹದೇವ ನಿನ್ನನ್ನು ಜಯದ್ಬಲ ಎಂಬುದಾಗಿಯೂ ಎಲ್ಲ ದ್ರೌಪದಿ ನಿನ್ನನ್ನು ಮಾಲಿನಿ ಎಂಬುದಾಗಿಯೂ ನಾವು ನಾವು ವ್ಯವಹಾರದಲ್ಲಿ ಕರ್ಕೊಳ್ಳೋಣ ಎಂಬುದಾಗಿ ಧರ್ಮರಾಜ ಹೇಳಿದ